ನೀ ಬಾಬಾ ತೆಗೆ ಮಾರವೈರಿ ಬಾಬಾ ತೆಗೆ ಗಜಗ ಕೊಂದು ಚರ್ಮವ ಪೊತ್ತೆ ತ್ರಿಜಗವನ್ನು ಪಾಲಿಸಿದೆ ಬಲಿಸಿ ಬೇಡಿ ಕೊಂಬೆವೀಗ ಸುಜನರನ್ನು ಪರಗೋದಾತನೇ ಮಾರವೈರಿಣಿ ಬಾಬಾ ಹತೆಗೆ ಮಾರವೈ ಬಾಬ ಇಷ್ಟ ವಿಭೂತಿ ಹಣೆಗೆ ಕಟ್ಟಿದರು ದ್ರಾಕ್ಷಿ ಸರವು ಬೆಟ್ಟವನ್ನೇ ಮೆಟ್ಟಿ ತುಳಿದ ಶ್ರೇಷ್ಠ ಗೌರಿ ಜನೆ ನೀ ತೊಂಡಿದ ಗಣೇಶ ಪಿತನೆ ತಾಡವೇ ಸಹಿಸನೆ ಮಂಡೆಯೊಳು ಗಂಗೆ ಬೆರೆವೋ ಚಂದ್ರ ಮೌಳಿಸನೆ ಮಾರವೈರಿ ನೀ ಬಾಬಾ ಅದಗೆ ಮಾರವೈರಿ ನೀ